ಐವರು ಪಾಂಡವರು ತಮಗೆ ಉಪನಾಮಗಳನ್ನು ಮಾಡಿಕೊಂಡು ಊರಿನೊಳಗೆ ಯಾರಾದರೂ ಕೇಳಿದರೆ ಸಂದರ್ಭ ಬಂದರೆ ಒಬ್ಬರೊಬ್ಬರ ಜೊತೆಯಲ್ಲಿ ಮಾತನಾಡಬೇಕಾದ್ರೆ ಗೂಢ ಭಾಷೆಯಲ್ಲಿ ಮಾತಾಡೋಕೆ ಅಂಕಿತ ನಾಮಗಳನ್ನು ಮಾಡಿಕೊಂಡ್ರು ಅವತ್ತು ಅವರು ವಿರಾಟ್ ನಗರದ ಕಡೆಗೆ ಹೊರಟ ದಿವಸ ಸಪ್ತಮಿ ಅಂತ ಹೇಳಿದೆವು ದಾರಿಯಲ್ಲಿ ಹೋಗ್ತಾ ನೋಡ್ತಾರೆ ಊರಿನ ಕಡೆ ಎಲ್ಲ ಕಾಲು ದಾರಿಗಳು ಒಂದೇ ಕಡೆ ಹೋಗೋದು ಪಶ್ಯ ಏಕಪದ್ಯ ದೃಶ್ಯಂತೆ ಕ್ಷೇತ್ರಾಣಿ ವಿವಿಧ ಅನಿಜ ಹೊಲಗಳಲ್ಲಿ ಕೆಲಸ ಮಾಡೋ ರೈತರು ತೋಟದಲ್ಲಿ ಕೆಲಸ ಮಾಡೋರು ದನಗಾಹಿಗಳು ಊರಿಂದ ಹೊರಗೆ ಬರುವಾಗ ರಸ್ತೆಗಳು ದೂರ ದೂರ ಚದುರುವುದು ಒಂದು ಕಡೆ ಸೇರುವುದು ಮುಂದೆ ನೋಡಿಕೊಂಡು ಇಲ್ಲೇ ಹತ್ತಿರದಲ್ಲಿದೆ ಅಂತ ಪಾಂಡವರು ಬರ್ತಾ ಇದ್ದಾರೆ ಇನ್ನು ಇನ್ನೊಂದು ಕಠಿಣವಾದ ಕೆಲಸ ಬಂತು ಆಯುಧಗಳನ್ನು ಬಚ್ಚಿಡಬೇಕು ಪಾಂಡವರು ಆಯುಧಗಳನ್ನೆಲ್ಲಿ ಬಚ್ಚಿಡುವುದು ನೆಲದಲ್ಲಿಡುವುದೇ ಮರದ ಮೇಲಿಡುವುದೇ ಯಾರ್ಯಾರು ತಗೊಂಡು ಹೋಗ್ಬಿಟ್ರೆ ಏನು ಗತಿ ಅದಕ್ಕೊಂದು ಯೋಚನೆ ಮಾಡಿದ್ದಾರೆ ಇನ್ನು ಸೂರ್ಯೋದಯ ಆಗ್ತಾ ಬಂತು ರಾತ್ರಿಯೆಲ್ಲ ಪ್ರಯಾಣ ಮಾಡಿದ್ದಾರೆ ಪಾಂಡವರು ಸೂರ್ಯೋದಯಕ್ಕೆ ಸರಿಯಾಗಿ ದುರ್ಗಾಷ್ಟಮಿ ಅರಮನೆಗಳಲ್ಲಿ ದುರ್ಗಾಷ್ಟಮಿ ದೊಡ್ಡ ಪೂಜೆ ಮೈಸೂರು ಅರಮನೆಯಲ್ಲಿ ಮಾಡ್ತಿದ್ರು ಉತ್ತರ ಭಾರತದ ಅನೇಕ ರಾಜ್ಯ ಸಂಸ್ಥಾನಗಳಲ್ಲಿ ಮಾಡ್ತಿದ್ರು ಪಾಂಡವರು ಇವತ್ತು ಕಡುಬಡವರಾಗಿ ನಿರ್ಗತಿಕರಾಗಿ ಏನೂ ಇಲ್ಲದೆ ದುರ್ಗಾಷ್ಟಮಿ ಮಾಡಬೇಕು ಅದಕ್ಕೋಸ್ಕರವಾಗಿ ಶಮಿ ವೃಕ್ಷ ಒಂದು ಬನ್ನಿ ಮರ ಎತ್ತರದಲ್ಲಿತ್ತು ಅದರ ಮೇಲೆ ಹತ್ತಿ ಸುತ್ತಮುತ್ತ ನೋಡೋ ಏನಾದರೂ ಬೇರೆ ಕಾಣಿಸುತ್ತೆ ಯಾರು ನೋಡ್ತಾ ಇದ್ದಾರೆ ಅಂತ ನೋಡಲಾಗಿ ಯಾರೂ ಕಾಣಬರಲಿಲ್ಲ ಎಂ ಕೂಟೆ ಮನುಷ್ಯೇಂದ್ರ ಗಹನ ಮಹತಿ ಶಮೀ ಕೂಟೆ ಪುರದ್ವಾರಿ ಕೋಟೆ ಬಾಗಿಲು ಕಾಣಿಸ್ತಾ ಇದೆ ಈ ಕಡೆ ಸ್ಮಶಾನ ಯತ್ರ ಪ್ರದೇಶ ಉನ್ನತ ದೇಶೇ ಮಹತಿ ಶಮಿ ದೊಡ್ಡದಾದ ಶಮಿ ವೃಕ್ಷ ಭೀಮಶಾಖಾ ದುರಾರೋಹ ಮಹಿ ಸಮೀಪತಃ ಭಯಂಕರವಾದ ಕೊಂಬೆಗಳು ಹತ್ತುವುದಕ್ಕೆ ಕಷ್ಟವಾದದ್ದು ನ ಚಾಪಿ ವಿದ್ಯತೆ ಕಶ್ಚಿತಿ ಮನುಷ್ಯ ಮೇ ಮತಿ ನಾವಿಲ್ಲಿ ಏನು ಮಾಡ್ತೇವೆ ಅಂತ ಯಾರು ನೋಡ್ತಾ ಇಲ್ಲ ಆದ್ದರಿಂದ ಒಂದು ಕೆಲಸ ಮಾಡೋಣ ಏನು ಮಾಡಬೇಕು ಈ ಆಯುಧಗಳನ್ನೆಲ್ಲ ಒಟ್ಟಿಗೆ ಇಡಬೇಕು ಒಟ್ಟಿಗೆ ಇಡೋ ಕಟ್ಟೋದಕ್ಕೊಂದು ಬಟ್ಟೆ ಬೇಕಲ್ಲ ಬಟ್ಟೆ ಇಟ್ಟ ಒಂದು ವರ್ಷ ಪೂರ್ತಿ ಮಳೆಗಾಳಿಯಲ್ಲಿ ಕೊಳೆತು ಹೋಗೋದುಂಟಲ್ಲ ಆದ್ದರಿಂದ ಇಲ್ಲೇನಾದ್ರು ಒಂದು ಚರ್ಮ ಸಿಗುತ್ತೆ ನೋಡು ಅಂತ ಕೇಳಿದ ಧರ್ಮರಾಜ ನಕುಲ ಅಲ್ಲೆಲ್ಲ ಸುತ್ತಾಡಿ ನೋಡಲಾಗಿ ಆ ಸ್ಮಶಾನದಲ್ಲಿ ಒಂದು ಆಕಳ ಸತ್ತು ಬಿದ್ದಿತ್ತು ಆ ಗೋವಿನ ಚರ್ಮವನ್ನು ತಗೊಂಡು ಬಂದ ಆ ಗೋವನ್ನು ಸುಲಿದು ಗೋ ಚರ್ಮ ಶ್ರೇಷ್ಠವಾದದ್ದು ಅದರಲ್ಲಿ ಭೀಮನ ಗದೆಯನ್ನು ತಲೆಯ ಆಕಾರದಲ್ಲಿಯೂ ಬಿಲ್ಲುಗಳನ್ನು ತೋಳಿನ ಆಕಾರದಲ್ಲಿಯೂ ಉಳಿದದ್ದನ್ನು ಕತ್ತಿ ಮೊದಲಾದವನ್ನು ಕೆಳಗಡೆ ಮೇಲಿಂದ ಕೆಳಗೆ ಬರುವ ಹಾಗೆಯೂ ಬತ್ತಳಿಕೆ ಮೊದಲಾದವನ್ನೆಲ್ಲ ಅಲ್ಲಲ್ಲಿ ತೂರಿಸಿ ಆ ಗೋವಿನ ಚರ್ಮವನ್ನು ಚೆನ್ನಾಗಿ ಸುತ್ತಿದ್ದಾರೆ ಧನುರ್ಭಿಹಿ ಪುರುಷಂಕೃತ್ವ ಚರ್ಮ ಕೇಶಾಸ್ತಿ ಸಂವೃತಂ ನೋಡುವುದಕ್ಕೆ ಮೇಲಿಂದ ತೂಗ ಹಾಕಿದರೆ ಉದ್ಬಂಧಮಿಭಕೃತ್ವಾಚ ಯಾರೋ ಒಬ್ಬ ಮನುಷ್ಯ ತಾನಾಗಿ ನೇಣು ಹಾಕ್ಕೊಂಡು ಸತ್ತ ಕಾಣಿಸ್ಬೇಕದು ಇವತ್ತು ಪ್ರತಿಕೃತಿ ದಹನ ಮಾಡುವಾಗ ಬೇಡದೇ ಇದ್ದವರ ಬಗೆಗೆ ಮಾಡಿ ತೋರಿಸ್ತಾರೆ ನೋಡಿ ಕೆಲವರು ಪುಂಡರು ಸಮಾಜದಲ್ಲಿ ಗಿಲ್ಲು ತುರ್ಕಿ ಮನುಷ್ಯನ ಆಕಾರ ಮಾಡುವ ಹಾಗೆ ಇದು ಅಂಥದ್ದೊಂದು ಕೆಟ್ಟ ವಿದ್ಯೆ ಅಲ್ಲ ಧನುಷ್ ಧನುಸ್ಸನ್ನು ಅಡ್ಡಡ್ಡಲಾಗಿ ತೋಳಿನಂತೆ ಇಟ್ಟು ಮೇಲೆ ಗದೆಯನ್ನು ಬರುವಂತೆ ಎಲ್ಲರ ಕೈಲೂ ಐವರು ಪಾಂಡವರಲ್ಲಿಯೂ ಗದೆ ಇತ್ತು ಉದ್ಬಂಧಮ ಅದಕ್ಕೆ ಹಗ್ಗ ಕೊರಳಿಗೆ ಬೀರಿ ಮೇಲಕ್ಕೆ ತೂಗು ಹಾಕಿ ಸುತ್ತಮುತ್ತ ಎಲೆಗಳು ಕಾಂಡ ಕೊಂಬೆ ತುಂಬಿಕೊಂಡು ಕಾಣಿಸದೇ ಇರುವಂತೆ ಧನುರ್ಜ ಪಾಶ ಸಂವೃತಂ ಅಸ್ಯಾಮ ವಿಧಮಾ ಸಜ್ಜ ಗಚ್ಚಾಮನಗರಂ ವಯಂ ಶಮೀ ವೃಕ್ಷವ ಯಾತಕ್ಕೆ ಬೇಕು ಏಷಾ ಶಮೀ ಪಾಪಹರ ಸದೈವ ಯತ್ರೋತ್ಸವಾನಾಂ ವಿಜಯಾಯ ಹೇತು ಅತ್ರಾಯುಧಾನಾಂ ಕೃತಸನ್ನಿವೇಶೇ ಕೃತಾರ್ಥಕಾಮ ಜಯಮಂಗಲಂಚ ಅರ್ಜುನ ಹೇಳ್ತಾನೆ ಪರಮ ಪವಿತ್ರವಾದ ವೃಕ್ಷ ಇದು ಸ್ಮಶಾನದಲ್ಲಿದ್ದು ಪವಿತ್ರವಾದದ್ದೇ ಇದರಲ್ಲಿ ಉತ್ಸವ ಮಾಡಿದರೆ ವಿಜಯದಶಮಿ ದಿವಸ ಕ್ಷತ್ರಿಯ ಖಂಡಿತವಾಗಿ ಜಯವನ್ನು ಹೊಂದುತ್ತಾನೆ ಆಯುಧಗಳನ್ನು ಇಟ್ಟರೆ ಆಯುಧಕ್ಕೂ ರಕ್ಷಣೆ ಉಂಟು ಅಂತ ಹೇಳಿ ಪ್ರದಕ್ಷಿಣೀಕೃತ ಶಮೀಲತ ಅಂತೆಯೇ ಆ ವೃಕ್ಷವನ್ನು ಇವರು ಪಾಂಡವರು ನಮಸ್ಕಾರ ಮಾಡಿ ಮೃತ್ಪಿಂಡಮಾದಾಯ ನಿಜಾಂಚಲೇನ ಸೂತಿಂಚಕಾರ ಪ್ರಥಮ ಕಿರೀಟಿ ಮೈಗೆಲ್ಲ ಮಣ್ಣು ಬಳ್ಕೊಂಡ್ರು ಎರಡನೇ ಜನ್ಮ ಬಂದವರಂತೆ ಶಮೀ ಶಮಯತೆ ಪಾಪಂ ಶಮೀ ಶಮಯತೆ ರಿಪೂನ್ ಶಮೀ ಶಮಯತೆ ರೋಗಾನ್ ಶಮೀ ಸರ್ವಾರ್ಥ ಸಾಧನ ಶಮಿ ಅಂದರೆ ಉಪಶಮನ ಮಾಡುವುದು ರೋಗಗಳನ್ನು ಪಾಪವನ್ನು ಶತ್ರುಗಳನ್ನು ಶರೀರದಲ್ಲಿರುವ ಅನೇಕ ಉಪದ್ರವಗಳನ್ನು ಶಮನ ಮಾಡಿ ಸರ್ವಾರ್ಥ ಸಾಧನ ರಾಮ ಸೀತಾಂ ಸಮಾದಾಯ ತತ್ಪ್ರಸಾದಾತ್ ಶಮೀತಲೆ ರಾಮಚಂದ್ರ ಸ್ವಾಮಿ ಸೀತೆಯನ್ನು ಪಡೆದುಕೊಂಡು ಊರಿಗೆ ವಾಪಸ್ಸು ಬಂದದ್ದು ಶಮಿ ನಿನ್ನ ಮಹಿಮೆಯಿಂದ ಕೃತಕೃತ್ಯ ಪುರೇ ಪ್ರಸಾದ ಪ್ರಸಾದಾತ್ತೇ ತಥಾಸ್ತಮೆ ಎಂಬುದಾಗಿ ಧರ್ಮರಾಜ ಹೇಳಿ ಐವರು ಪಾಂಡವರು ವೃಕ್ಷಕ್ಕೆ ನಮಸ್ಕಾರವನ್ನು ಮಾಡಿ ಆ ಗಂಟು ಕಟ್ಟಿದ್ದೆಲ್ಲ ಆಯುಧಗಳನ್ನು ನಕುಲನ ಸಹಾಯದಿಂದ ಅದನ್ನು ಮೇಲೆ ಏರಿಸ್ತಾರೆ ಏನ ದೇವಾನ್ ಮನುಷ್ಯಾಂಶ ಸರ್ವಾಂಶಯೇಕರಥೋ ಜಯತಿ ಸ್ಪೀತಾನ್ ಜನಪದಾಂ ಶಾನ್ಯಾನ್ ಅಜಯತಿ ಕುರುಪುಂಗವ ತದುದಾರಂ ಮಹಾಘೋಷಂ ಸಂಪನ್ನಂ ಬಲಸೂದನಂ ಅಪಜ್ಯಂ ಅಕರೋತ್ ಪಾರ್ಥೋ ಗಾಂಡೀವಂ ಸುಭಯಂಕರಂ ಅಷ್ಟು ಭಯಂಕರವಾದ ಗಾಂಡೀವ ಎತ್ತುವುದಕ್ಕೆ ಕಷ್ಟ ಸರ್ಪದಂತ ಬುಸುಕೊಡ್ತಾ ಇರುವ ಬಿಲ್ಲು ಅದೇ ತುಂಬ ಭಾರವಾದದ್ದು ಭೀಮನ ಕಥೆ ಬಿಟ್ಟರೆ ಅದನ್ನು ಮೇಲಕ್ಕೆ ಏರಿಸಿದ್ದಾರೆ ಅದನ್ನು ಹತ್ತಿಸಿ ಕಟ್ಟುವ ಹೊತ್ತಿಗೆ ಇದಕ್ಕೊಂದು ರಕ್ಷಣೆ ಬೇಕಲ್ಲ ಏನು ಮಾಡುವುದು ಅಂತ ಇನ್ನೇನಿದೆ ಅಂತ ನೋಡಿದ್ರು ಅಲ್ಲಿ ಇನ್ನೊಬ್ಬ ಬ್ರಾಹ್ಮಣ ಉಪವಾಸ ಮಾಡಿ ಸತ್ತಿದ್ದವನ ಶರೀರ ಇತ್ತು ಪ್ರಾಯೋಪವೇಶ ಮಾಡಿದ ಬ್ರಾಹ್ಮಣ ಅವನ ಶರೀರ ಅದನ್ನು ತಗೊಂಬಂದು ಅದರ ಪಕ್ಕದಲ್ಲಿ ಹಾಕಿದ್ದಾರೆ ಆ ಮರದ ಮೇಲೆ ಕಟ್ಟಿದ್ದಾರೆ ಆ ಹೊತ್ತಿಗೆ ಕೆಲವರು ಹಳ್ಳಿ ಹೈದರು ದನಗಿನ ಮೇಯಿಸೋರು ಬಂದರು ಬೆಳಗಾಯಿತು ಏನು ಮಾಡ್ತಾಯಿದ್ದೀರಿ ಬುದ್ಧಿ ಅಂತ ಕೇಳಿದರು ಅದಕ್ಕೆ ಭೀಮಸೇನ ಹೇಳಿದ ನಮ್ಮ ತಾಯಿ ಹೋಗ್ಬಿಟ್ಲು ನಮ್ಮ ಪದ್ಧತಿ ಹೀಗೆ ಸಂಸ್ಕಾರ ಮಾಡೋದು ಅಂದ ಏನು ಸುಳ್ಳು ಹೇಳ್ಬೋದೆ ಅಂತ ಕೇಳಿದ್ರೆ ಕ್ಷತ್ರಿಯನಿಗೆ ಆಯುಧಗಳೇ ತಾಯಿ ಎಂಬುದಾಗಿ ವ್ಯವಹಾರ ಉಂಟು ಆದ್ದರಿಂದ ಅದರಲ್ಲಿ ಸುಳ್ಳಿನ ಸ್ವಾರ್ಥವಿಲ್ಲ ಎಂಬುದಾಗಿ ಪತಿರ್ಭಾರ್ಯಾಂ ಸಂಪ್ರವಿಶ್ಯ ಗರ್ಭೋಭೂತ್ವೇ ಹಜಾಯತೆ ತಸ್ಮಾತ್ ಭಾರ್ಯಾಂ ನರಃ ಪಶ್ಯತಿ ಮಾತೃವತಿ ಪುತ್ರ ಮಾತರಂ ಮಾತಾ ಅಂದರೆ ಪೂರ್ವಜ ಭೂಮಿ ಪೂರ್ವಜರು ಹುಟ್ಟಿದ ಭೂಮಿಗೂ ಮಾತಾ ಅಂತ ಹೆಸರು ಆಯುಧಗಳಿಗೆ ಮಾತಾ ಅಂತ ಹೆಸರು ರಕ್ಷಣೆ ಮಾಡುವ ಹೆಂಡತಿ ಅವಳು ಪುನರ್ಜನ್ಮವನ್ನು ಗಂಡನೆ ಕೊಡೋದರಿಂದ ಅದಕ್ಕೂ ತಾಯಿ ಅಂತ ಹೆಸರು ಅದರಿಂದ ಸುಳ್ಳು ಹೇಳಲಿಲ್ಲ ಅನ್ನೋಕ್ಕೆ ಇಷ್ಟಲ್ಲ ಪಾಂಡವರು ಎಷ್ಟು ಆಪತ್ಕಾಲದಲ್ಲಿ ಕಾಲದಲ್ಲಿ ಸುಳ್ಳು ಹೇಳಲಿಲ್ಲ ಅನ್ನೋಕೆ ತೋರಿಸ್ತಾರೆ ಈ ರೀತಿಯಾಗಿ ಆ ಮರದ ಮೇಲೆ ಕಟ್ಟಿದ್ದಾರೆ ಬಾಯಿ ಹೋಯ್ಕೋತಾ ಇದ್ದಾರೆ ಲಬೋ ಮಾಡ್ತಿದ್ದಾರೆ ಹಬ್ಬದ ದಿವಸ ಆ ಹುಡುಗರು ಕೇಳಿದ್ರು ಏನು ಮಾಡ್ತಾ ಇದ್ದೀರಿ ನೀವು ಅಶೀತಿ ಶತವರ್ಷೇಯಂ ಮಾತಾ ನೈತಿವಾದಿನ ಅಶೀತಿ ಶತವರ್ಷೇಯಂ ನೂರೆಂಬತ್ತು ವರ್ಷ ಬದುಕಿದ್ದವಳು ನಮ್ಮ ತಾಯಿ ಅಯ್ಯೋ ಹೋಗ್ಬಿಟ್ಲು ನಮ್ಮ ಪದ್ಧತಿ ಇದೆ ಕುಲಧರ್ಮೋಯಮಸ್ಮಾಕಂ ಪೂರ್ವೈರಾಚರಿತೋಪಿ ವಾ ಒಬ್ಬೊಬ್ಬರ ರೀತಿಯ ಒಂದೊಂದು ಸಮಾಜದಲ್ಲಿ ಕೆಲವರು ಹೂಳ್ತಾರೆ ಕೆಲವರು ಸುಡ್ತಾರೆ ಕೆಲವರು ಪಾರ್ಸಿ ಜನಗಳಲ್ಲಿ ಹೆಣವನ್ನು ಹದ್ದಿಗೆ ಹಾಕಿಬಿಡ್ತಾರೆ ಅವರು ಅಗ್ನಿಪೂಜಕರು ಈ ದೇಶದಲ್ಲಿ ಎಷ್ಟೋ ಪದ್ಧತಿಗಳಿವೆ ಇದು ಒಂದು ಪದ್ಧತಿ ಅಂತ ಹೇಳಿ ಅಲ್ಲಿಂದ ಮುಂದಕ್ಕೆ ಹೊರಟಿದ್ದಾರೆ ಮತ್ತೆ ಜ್ಞಾಪಕ ಮಾಡಿದ ಧರ್ಮರಾಜ ನಮ್ಮ ನಮ್ಮ ಹೆಸರೆಲ್ಲ ಜ್ಞಾಪಕ ಇದೆಯಲ್ಲ ಅಂಥೇಳಿ ಇನ್ನಷ್ಟು ದೂರ ಹೋಗಿ ಸ್ವಲ್ಪ ಬಿಸಿಲು ಮೇಲಕ್ಕೆ ಬಂದ ಮೇಲೆ ಒಂದು ಕಡೆ ಐವರು ಪಾಂಡವರು ಕೂತ್ಕೊಂಡು ದುರ್ಗಾ ಸ್ತುತಿಯನ್ನು ಮಾಡ್ತಾರೆ ಮತ್ತು ದುರ್ಗಾಷ್ಟಮಿ ಆದ್ದರಿಂದ ದುರ್ಗಾದೇವಿ ವಿಷಯದಲ್ಲಿ ಪವಿತ್ರವಾದ ಸ್ತೋತ್ರ ಒಂದು ಬರುತ್ತೆ ಇಲ್ಲಿ ಯಶೋಧ ಗರ್ಭ ಸಂಭೂತಾಂ ನಾರಾಯಣವರ ಪ್ರಿಯಾಂ ನಂದಗೋಪಕುಲೇ ಮಂಗಲ್ಯಾಂ ಕುಲವರ್ಧಿನೀಂ ಕಂಸವಿದ್ರಾವಣಕರೀಂ ಅಸುರಾಣಾಂ ಕ್ಷಯಂಕರೀಂ ಶಿಲಾ ಆಕಾಶಂ ಪ್ರತಿಗಾಮಿನೀಂ ವಾಸುದೇವಸ್ಯ ಭಗಿನೀಂ ದಿವ್ಯಮಾಲ್ಯ ವಿಭೂಷಿತಾಂ ದೇವೀಂ ಖಡ್ಗಕೇಟಕಧಾರಿಣೀಂ बालावतरणे पुण्ये ये स्मरन्ति सदाशिवं तान्वयि तारयिषे पापातिः पङ्के गामिव दुर्बलां स्तोतुं प्रचक्रमे भूयो विविधैः स्तोत्रसम्भवैः नमोऽस्तु वरदे कृष्णे कुमारी ब्रह्मचारिणी बालार्कसदृशाकारे पूर्णचन्द्रनिभानने चतुर्भुजे चतुर्वक्त्रे पीनश्रवणिपयोधरे मयूरपिच्छवलये केयूराङ्गदधारिणी भाषिदेविथा पद्मा ನಾರಾಯಣ ಪರಿಗ್ರಹ ಅದ್ಭುತವಾದ ಸ್ತೋತ್ರ ಇದು ಮಹಾಭಾರತ ಮೂಲ ಗ್ರಂಥವನ್ನು ಓದುವಾಗ ಅಡಿಗಡಿಗೆ ಎಲ್ಲ ಸ್ತೋತ್ರಗಳು ಅಗ್ನಿ ಸ್ತೋತ್ರ ಸೂರ್ಯ ಸ್ತೋತ್ರ ದುರ್ಗಾ ಸ್ತೋತ್ರ ಶಿವಸ್ತೋತ್ರ ಇದೆಲ್ಲ ಕನ್ನಡ ಭಾಷಾಂತರಗಳಲ್ಲಿ ಸ್ತೋತ್ರಗಳು ಸಿಕ್ಕೋದು ಬರೀ ಕಾವ್ಯ ಸಿಕ್ಕುತ್ತೆ ಮೂಲ ಗ್ರಂಥದಲ್ಲಿ ಚತುರ್ವರ್ಗ ಪುರುಷಾರ್ಥ ಉಂಟು ಅಮ್ಮ ದುರ್ಗಾದೇವಿ ನೀನು ನಾರಾಯಣ ಸಹೋದರಿ ಕೃಷ್ಣ ಸಹೋದರಿ ಯಶೋದೆ ಗರ್ಭದಲ್ಲಿ ಹುಟ್ಟಿದವಳು ಕಂಸನನ್ನು ಸಂಹಾರ ಮಾಡಿದವಳು ಅಂತ ಹೀಗೆಲ್ಲ ಸ್ತೋತ್ರ ಮಾಡ್ತಾರೆ ಪಂಚಪಾಂಡವರು ಒಂದು ವರ್ಷ ನಮ್ಮ ಅಜ್ಞಾತವಾಸಕ್ಕೆ ಭಂಗಬಾರದೇ ಇರುವಂತೆ ನಮ್ಮನ್ನು ಕಾಪಾಡಬೇಕು ಅಂತ ಏನು ಸ್ತೋತ್ರ ಮಾಡ್ತಾರೆ ಈ ಸ್ತೋತ್ರವನ್ನು ಯಾರು ಭಕ್ತಿಯಿಂದ ಪಠಿಸ್ತಾರೆಯೋ ವ್ಯಾಧಿ ಮೃತ್ಯುಂ ಭಯಂಚಯೋ ಪೂಜಿತಾನ ಶೇಷಸಿ ಅವರಿಗೆ ಹಸಿವು ಹೋಗ್ತದೆ ವ್ಯಾಧಿ ಹೋಗ್ತದೆ ಮೃತ್ಯು ಹೋಗ್ತದೆ ಅಂತ ವಿಚಿತ್ರವಾದ ಫಲಶ್ರುತಿ ಅದನ್ನು ವೇದವ್ಯಾಸರಲ್ಲಿ ಹೇಳಿದ್ದಾರೆ ಅಲ್ಲಿಂದ ಆಚೆಗೆ ದೇವಿ ಪ್ರತ್ಯಕ್ಷವಾದಳು ಆಶ್ಚರ್ಯ ದುರ್ಗಾದೇವಿಯೇ ಪ್ರತ್ಯಕ್ಷವಾಗಿ ಅಯ್ಯ ರಾಜನ್ ನೀವು ನಿಜವೇಷದಲ್ಲಿದ್ದರೂ ನಿಜ ಭಾಷೆಯಲ್ಲಿ ಐವರೂ ಕೂಡಿ ಮಾತನಾಡಿದರು ಯಾರೂ ನಿಮ್ಮನ್ನು ಕಂಡು ಹಿಡಿದೇ ಇರುವಂತ ಅನುಗ್ರಹ ಮಾಡಿದ್ದೇನೆ ರಾಜ್ಯಂ ನಿಷ್ಕಂಠಕಂ ಕೃತ್ವ ಭೋಕ್ಷಸೇ ಮೇದಿನಿ ಪುನಃ ಶತ್ರುಗಳಿಲ್ಲದ ರಾಜ್ಯವನ್ನು ನೀವು ಖಂಡಿತ ಪುನಃ ನೀನು ಪಡ್ಕೊಳ್ತೀಯೇ ನೀವು ಮಾಡಿ ಸ್ತೋತ್ರ ಸಾಮಾನ್ಯವಲ್ಲ ಯಾರು ನನ್ನನ್ನು ಹೀಗೆ ಸ್ಮರಿಸ್ತಾರೆಯೋ ಅವ್ರಿಗೂ ನಾನು ಹೀಗೆ ಅನುಗ್ರಹ ಮಾಡ್ತೇನೆ ಅಂತ ದುರ್ಗಾದೇವಿ ಅಭಯವನ್ನು ಕೊಟ್ಟಳು ಈಗ ಪಾಂಡವರು ಒಬ್ಬೊಬ್ಬರಾಗಿ ಬೇರೆ ಬೇರೆ ಆಗಬೇಕು ಮೊದಲನೇ ದಿವಸ ಅಷ್ಟಮಿ ದಿವಸ ಧರ್ಮರಾಜ ಮನಸ್ಸಲ್ಲಿ ಧ್ಯಾನ ಮಾಡಿದ ಕೂಡಲೇ ಯತಿವೇಷ ಉಂಟಾಯಿತು ಕಾಷಾಯವನ್ನು ಧರಿಸಿಕೊಂಡ ಹಣೆಯಲ್ಲಿ ದಿವ್ಯವಾದ ನಾಮ ಕೈಯಲ್ಲಿ ತ್ರಿದಂಡ ಇದು ಶ್ರೀ ವೈಷ್ಣವ ಸನ್ಯಾಸಿಗಳಲ್ಲಿ ಬಂಗಾಳಿ ವೈಷ್ಣವ ಸಂಪ್ರದಾಯದಲ್ಲಿ ತ್ರಿದಂಡಿಯ ಸಂಪ್ರದಾಯ ಅದ್ವೈತ ದ್ವೈತಾದಿಗಳಲ್ಲಿ ಏಕದಂಡಿಯ ಸಂಪ್ರದಾಯ ಮಹಾಭಾರತ ಕಾಲದಲ್ಲಿ ತ್ರಿದಂಡಿ ಸಂಪ್ರದಾಯ ಚೆನ್ನಾಗಿತ್ತು ಹಣೆಯಲ್ಲಿ ನಮ್ಮಂಥ ದೊಡ್ಡದಾಗಿ ನಾಮಗಳನ್ನು ಧರಿಸಿ ಎಡಗೈಲಿ ತ್ರಿದಂಡವನ್ನು ಹಿಡ್ಕೊಂಡು ಬಲೆಹೆಗಲಲ್ಲಿ ಜೋಳಿಗೆಯಲ್ಲಿ ಅವನು ಈ ಜೂಜಾಟದ ಸಾಮಾನುಗಳೆಲ್ಲ ಇಟ್ಟುಕೊಂಡು ಆ ಸ್ಥಾನಕ್ಕೆ ಬಂದ ಸವೈದ್ವಿಜಾತಿ ತರುಣ ತ್ರಿದಂಡದೃಕಿ ಕಮಂಡಲೋಷ್ಣೀಶ ಧರೋನ್ಮಜಾಯತ ಒಂದು ಕೈಲಿ ಕಮಂಡಲು ಹಿಡಿದಿದ್ದಾನೆ ತಲೆಗೆ ಬಟ್ಟೆ ಸುತ್ತಿದ್ದಾನೆ ಪಾದಕೆ ಹಾಕೊಂಡಿದ್ದಾನೆ ಅವನನ್ನು ದೂರದಿಂದ ನೋಡಿದ ಅವಸ್ತು ಅಷ್ಟಮಿ ದಿವಸ ವಿರಾಟ್ ರಾಜ ಸ್ನಾನ ಮಾಡಿ ಜನಗಳಿಗೆ ಕಾಣಿಸಿಕೊಳ್ಳಬೇಕು ತನ್ನ ಆಸ್ಥಾನದಲ್ಲಿ ಒಡ್ಡೋಲಗದಲ್ಲಿ ವೈಭವದಿಂದ ಕೂತಿದ್ದಾನೆ ಮಂತ್ರಗಳು ಪರ ಕೇಳ್ತಾ ಇದ್ದಾರೆ ಎದುರುಗಡೆ ಬಾಗಿಲಿನಿಂದ ಮಹಾದ್ವಾರದಿಂದ ಬಂದು ಕೂಡಲೇ ಧರ್ಮರಾಜನ ತೇಜಸ್ಸನ್ನು ನೋಡಿ ಬೆರಗಾಗಿ ಎದ್ದು ನಿಂತ ಬಾಗಿಲು ತನಕ ಹೋಗಿ ನಮಸ್ಕಾರ ಮಾಡಿದ ಯಾರೋ ಗುರುಗಳು ಬಂದಿದ್ದೀರಿ ನಮ್ಮ ಪೂರ್ವ ಪುಣ್ಯ ಬರಬೇಕು ಅಂಥೇಳಿ ಸ್ವಾಗತ ಮಾಡಿದ ಆದರೆ ಅವನನ್ನು ನಂಬಲಿಲ್ಲ ನೋಡಿದ್ರೆ ಸನ್ಯಾಸಿ ರಾಜಲಕ್ಷಣಗಳು ಕಾಣಿಸ್ತಾ ಇದೆ ಆದ್ದರಿಂದ ನಿನ್ನ ನೋಡಿದ್ರೆ ಅಲ್ಲಿ ದೊರೆ ಅಂತ ಕಾಣಿಸ್ತಾ ಇದ್ದೀಯ ಮಹಾರಾಯ ನೀ ಬೇಕಾದ ನಾನು ರಾಜ್ಯವನ್ನೇ ಆಳು ಅರ್ಹವಾಗಿದ್ದೀಯೇ ಶ್ರುತಂಚ ಶೀಲಂಚ ಕುಲಂಚ ಕರ್ಮಚ ಜನ್ಮ ಜನ್ಮಚ ದೇಶಮೇವಚ ಗುರುಪದೇಶಾತ್ ನಿಯಮಾಚಮೇ ವ್ರತಂ ಕುಲಕ್ರಮಾರ್ಥಂ ಪಿದಭಿರ್ಮಯೋಜಿತಂ ದ್ವಿಜೋ ವ್ರತೇನಾಸ್ಮಿ ನಾನು ವ್ರತದಿಂದ ಜುಜನಾಗಿದ್ದೇನೆ ಬ್ರಾಹ್ಮಣ ಅಂತ ಹೇಳಲಿಲ್ಲ ಎರಡು ಸಲ ಹುಟ್ಟಿದವನು ದ್ವಿಜ ಅಂತ ಹೆಸರು ಕ್ಷತ್ರಿಯನಿಗೂ ಅಂತ ಅದು ವೈಶ್ಯನಿಗೂ ಹೇಳ್ತೇವೆ ನನ್ನನ್ನು ಕಂಕ ಅಂತ ಕರೀತಾರೆ ಧರ್ಮರಾಜ ಅಂತ ಕೇಳಿದ್ದೀಯಲ್ಲ ಅಯ್ಯೋ ಪಾಪ ಯುಧಿಷ್ಠರ ಎಲ್ಲೋ ಕಾಡಿಗೆ ಹೋಗಿಬಿಟ್ಟ ಎಲ್ಲಿದ್ದಾನೋ ಗೊತ್ತಿಲ್ಲ ಅವನ ಆ ಸ್ಥಾನದಲ್ಲಿದ್ದೆ ಅವನ ಜೊತೆಯಲ್ಲಿ ಆಟ ಗೀಟ ಆಡಿದು ಮನಸ್ಸಿಗೆ ಸಂತೋಷ ಉಂಟು ಮಾಡ್ತಿದ್ದೆ ನನಗೆ ಬೇಜಾರಿಲ್ಲ ಅಂದರೆ ಒಂದು ವರ್ಷ ನಿಮ್ಮಲ್ಲಿ ಕಳೆದು ಹೋಗಬೇಕು ಅಂತ ಬಂದಿದ್ದೇನೆ ಅವಕಾಶ ಕೊಡಬೇಕು ಅದಕ್ಕೆ ಅವನು ಹೇಳ್ದ ವಿರಾಟ್ ರಾಜ ನನ್ನ ಆಸ್ಥಾನದಲ್ಲಿ ಬೇಕಾದಷ್ಟು ಕಾಲ ಇರುವುದಲ್ಲ ನೀನೇ ರಾಜ್ಯವನ್ನಾಳು ಬೇಕಾದರೆ ನನಗೂ ವಯಸ್ಸಾಗಿ ಹೋಗಿಬಿಟ್ಟಿದೆ ಮತ್ತು ನಿಮ್ಮ ಯಾವುದು ಗೋತ್ರ ನಿಮ್ಮದು ಕುಲ ಗೊತ್ತಿಲ್ವಲ್ಲ ಅಂತ ಕೇಳಿಬಿಟ್ಟ ಸನ್ಯಾಸಿಗಳಿಗೆ ಕುಲ ಗೋತ್ರ ಕೇಳಬಾರದು ಏಕಾಂತಿ ವ್ಯಪದೇಷ್ಟವ್ಯ ನೈವ ಗ್ರಾಮ ಕುಲಾಧಿವಿ ವಿಷ್ಣುನ ವ್ಯಪದೇಷ್ಟವ್ಯ ತಸ್ಯ ಸರ್ವಂ ನೀವು ಯಾವ ಭಗವಂತನ ದೇವಸ್ಥಾನದಲ್ಲಿ ನೀವು ಸಂಬಂಧಪಟ್ಟವರು ಅಂತ ಕೇಳಬೇಕು ಆದರೆ ಕೇಳಿಬಿಟ್ಟ ಧರ್ಮರಾಜ ಸುಳ್ಳು ಹೇಳಲಿಲ್ಲ ನಮ್ಮದು ವ್ಯಾಘ್ರಪಾದ ಗೋತ್ರ ಅಂದ ಪಂಚಾಂಗ ಎಲ್ಲ ಹುಡುಕಾಡಿದರು ವ್ಯಾಘ್ರಪಾದ ಅಂತ ಒಂದು ಗೋತ್ರವಿಲ್ಲ ಆದರೆ ಹೇಳಿದ್ನಲ್ಲ ವ್ಯಾಘ್ರಪಾದ ಅಂದರೆ ಹುಲಿ ಅಂತ ಹೆಸರು ಒಂದರ್ಥ ಹುಲಿ ಹೆಜ್ಜೆ ಇನ್ನೊಂದು ಹುಲಿಯ ಹೆಜ್ಜೆಯಂತೆ ನಿಧಾನವಾಗಿ ಹಿಂದಿನಿಂದ ಬಂದು ಗೊತ್ತಿಲ್ಲದಂತೆ ನಮ್ಮನ್ನು ಸಂಹರಿಸುವವನು ಯಮಧರ್ಮರಾಯ ಅವನಿಗೆ ವ್ಯಾಘ್ರಪಾದ ಅಂತ ಹೆಸರು ಯಮನ ಮಗ ಅಂತ ಹೇಳೋದ್ರ ಬದಲು ಪರ್ಯಾಯದಲ್ಲಿ ಹೇಳಿದ ಅದನ್ನು ಕೇಳಿ ವಿರಾಟ್ ರಾಜರು ಸಂತೋಷವಾಯಿತು ದ ದದಾಮಿತೆ ಹಂತವ ರಮ್ಯಮಿಚ್ಛಸಿ ಪ್ರಸಾಧಿಮತ್ಸಾನ್ವಶಗೋಹ್ಯ ಹಂತವ ನೀನು ತೇಜಸ್ಸಿಗೆ ಬೇಕಾಗಿದ್ದೇನೆ ಮಾತು ಚೆನ್ನಾಗಿ ಆಡ್ತೀಯೇ ಆದ್ದರಿಂದ ನೀನು ನಮ್ಮಲ್ಲಿ ಸುಖವಾಗಿರ್ಬೋದು ಏನು ಬೇಕೋ ಕೇಳು ಇದಿಷ್ಟ ಹೇಳಿದ ಮುಂದೆ ನಾಲ್ಕು ನಿಬಂಧನೆ ಇದೆ ಪ್ರಾಪ್ತೋ ವಿವಾದ ಪ್ರಥಮಂ ವಿಷಾಂಪತೆ ನ ವಿದ್ಯತೆ ಕಂಚನ ಮತ್ಸಹೀನತಃ ಮೊದಲನೇವರ ಯಾವುದು ನ ಹೀನೇನ ಸಹ ಕ್ರೀಡೆಯಂ ನನಗಿಂತ ಅಧಮರ ಜೊತೆಯಲ್ಲಿ ನಾನು ಜೋಜಾಟ ಆಡುವುದಿಲ್ಲ ನಾನು ಆಡಿದರೆ ಸನ್ಯಾಸಿ ಜೊತೆಲ್ಲಾಡಬೇಕು ಆಡಬೇಕು ಇಲ್ಲ ದೊರೆಯಾದ ನಿನ್ನ ಜೊತೆಯಲ್ಲಿ ಆಡಬೇಕು ನಿನ್ನ ತಮ್ಮಂದ್ರ ಜೊತೆಯಲ್ಲಿ ಆಡಬೇಕು ಅರಮನೆ ಸಿಕ್ಕ ಸಿಕ್ಕವ್ರ ಜೊತೆಯಲ್ಲಿ ಆಡ್ತಕ್ಕದ್ದಲ್ಲ ಮೊದಲನೇದು ನಮೇಜಿತ ಕಶ್ಚನ ಧನಂ ನೀವು ಪಣ ಅಂತ ಏನಿಡ್ತೀಯೋ ಜೂಜಿನಲ್ಲಿ ಅದನ್ನು ನಾನು ಗೆದ್ದ ಮೇಲೆ ಅದು ನನಗೇ ಸೇರಬೇಕು ಅದರ ಸಾಲ ಗೀಲ ಕೊಡಬಾರ್ದು ನಾನು ಇದಕ್ಕೆ ನಿಮಗೆ ಇಷ್ಟ ಇದ್ದರೆ ಆಗ್ಬೋದು ಭಾಳ ಸಂತೋಷ ಮೂರನೇದು ಹೊರ ಇನ್ನೊಂದು ಕೊಡು ಸಮಾನಯಾನಹ ನೀನು ನಾನು ಒಟ್ಟಿಗೆ ಎಲ್ಲರೂ ಪ್ರಯಾಣ ಮಾಡಬೇಕಾಗಿದ್ರೆ ನಿನ್ನ ಪಲ್ಲಕ್ಕಿಯಲ್ಲೇ ನಾನು ಕೂತು ಬರಬೇಕೇ ಹೊರತು ಯಾಕೆ ಆಗಿದ್ದವನು ರಾಜಸೂಯ ಮಾಡಿದ್ದವನು ನಾನು ಕಾಲ್ನಡಿಗೆಯಲ್ಲಿ ನೀನು ಮೇಲೆ ಪೀಠದಲ್ಲಿ ಹಾಕೂಡ್ತಕ್ಕದ್ದಲ್ಲ ಸಮಾನಯಾನಹ ಭವಿತಾ ಸಿಮೇ ಸಖ ನನ್ನ ಹಾಗೆ ಒಳ್ಳೆ ಉಂಟುಕೋ ಅಂತಶ್ಚ ಬಹಿಶ್ಚ ಸರ್ವದ ಅರಮನೆ ಒಳಗೆ ಎಲ್ಲಿ ಬೇಕಾದ್ರೂ ಪ್ರವೇಶ ಮಾಡು ಎಲ್ಲಿ ಬೇಕಾದರೂ ಹೊರಗೆ ನಿನ್ನ ಯಾರು ತಡೆಯೋದಿಲ್ಲ ಅಂಥೇಳಿ ಅವನು ಆಶ್ರಯವನ್ನು ಕೊಟ್ಟ ಎಂಬಲ್ಲಿ ಒಂದನೇ ವರ ಮುಗಿಯಿತು ಧರ್ಮರಾಜ ಗೆದ್ದುಕೊಂಡ ಅಲ್ಲಿಂದ ಎರಡನೇ ದಿವಸ ನವಮಿ ದಿವಸ ಭೀಮಸೇನ ಆ ಸಭೆಗೆ ಬರ್ತಿದ್ದಾನೆ ಅತ್ಯಂತ ಮಲಿನ ವಸ್ತ್ರವನ್ನು ಹುಟ್ಟಿದ್ದಾನೆ ಖಜಾಂಚ ದರ್ವೀಂಚ ಕರೇಣ ಧಾರೆಯನ್ನೇ ಖಜ ಅಂದರೆ ಮಂಥದಂಡ ಮೊಸರು ಕಡೆಯುವ ಮಂಥದಂಡವನ್ನು ದರ್ವೀಂ ಖಜಾಂ ಮಂಥನ ದಂಡಂ ಅಂಗಾರಾವಕ್ಷೇಪಣಂ ಪಿಷ್ಟವಿಕಾರ ಪ್ರವತನಾರ್ಥಂ ವಾ ಎರಡನೇದು ದರ್ವಿ ದೊಡ್ಡ ಸೌಟು ಮೂರನೇದು ಕಾಲಾಂಗಕಂ ಒಂದು ಇಕ್ಕಳ ಕೆಂಡವನ್ನು ತೆಗೆದು ಒಂದು ಕಡೆ ಇನ್ನೊಂದು ಕಡೆ ಕೇಳೋ ಕಬ್ಬಣದಲ್ಲಿ ಇಕ್ಕಳ ಅಂತ ಮಾಡ್ತಾರಲ್ಲ ಅಂಥದ್ದೊಂದು ದೊಡ್ಡ ಇಕ್ಕಳ ಅರಮನೆ ಅಡಿಗೆ ಬೇರೆ ಅದು ನಾಲ್ಕನೇದು ಒಂದು ಕತ್ತಿ ಇಟ್ಟಿದ್ದಾನೆ ಅಕೋಶಂ ಅವ್ರಣಂ ಅದಕ್ಕೆ ಬಿಚ್ಚಿಗತ್ತಿ ಒರೆ ಹಾಕಿಲ್ಲ ಕಾಯಿ ಪಲ್ಯ ತರಕಾರಿ ಹೆಚ್ಚುವುದಕ್ಕೆ ಬರ್ಬೋದು ಕೃಷ್ಣವಾಸ ಅಡಿಗೆಯವರು ವೇಷ ಕಪ್ಪು ಬಟ್ಟೆ ಹುಟ್ಟಿದ್ದಾನೆ ಈ ಶಬರಿಮಲೆಗೆ ಹೋಗೋರು ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಕಪ್ಪು ಬಟ್ಟೆ ಯಾತಕ್ಕೆ ಅಂದರೆ ಅದಕ್ಕಿಂತ ಕೊಳಕಾಗಿ ಇನ್ನೊಂದು ವಸ್ತ್ರ ಇರೋದು ಶಾಖವಿಲ್ಲ ಎಲ್ಲಿ ಮೈ ಒರೆಸಿಕೊಂಡ್ರು ಅಡುಗೆ ಮನೆಯಲ್ಲಿ ಒಲೆ ಸೌದೆ ಗೀದೆ ಬೂದಿ ಮುಟ್ಟಿದ್ರು ಅದು ಇನ್ನೊಂದು ಕೊಳಕಾಗತಕ್ಕಂಥ ವಸ್ತ್ರವಲ್ಲ ಅದನ್ನು ಹುಟ್ಟಿದ್ದಾನೆ ಅವನು ಬಂದ ಸಿಂಹೋನ್ನತಾಂಸೋ ಯಮತಿ ರೂಪವಾನಿ ನೋಡ್ದ ದೂರದಿಂದ ವಿರಾಟ್ ರಾಜ ಸಿಂಹದಂತ ಉಬ್ಬಿದೆ ಎದೆ ಇರತಕ್ಕವನು ಅತ್ಯಂತ ರೂಪಶಾಲಿಯಾದವನು ಯಾರ ಯಾವನು ವಿಚಾರಿಸ್ಕೊಂಬ ಅಂತ ಹೇಳಲಾಗಿ ಭೀಮಸೇನ ಹೇಳ್ದ ನಾನು ಧರ್ಮರಾಜನ ಮನೆಯಲ್ಲಿ ಅಡುಗೆ ಮಾಡಿ ಹಾಕ್ತಿದ್ದೆ ನನಗೆ ವಲ್ಲವ ಎಂಬುದಾಗಿ ಹೆಸರು ನಿಮಗೆ ಅವಕಾಶ ಕೊಟ್ಟರೆ ಅಂಥ ಅಡುಗೆಯನ್ನು ಮಾಡಿ ತೋರಿಸ್ತೇನೆ ಭೀಮ ಪಾಕ ನಳಮಹಾರಾಜನ ಪಾಕಕ್ಕೆ ನಳಪಾಕ ಅಂತ ಹೆಸರು ಭೀಮಸೇನ ಅಡುಗೆಯಲ್ಲಿ ಪ್ರಸಿದ್ಧ ಭೀಮಪಾಕ ಅಂತ ಹೇಳ್ತು ಆದ್ದರಿಂದ ಮಾಡ್ತೇನೆ ಕರ್ಕೊಂಬಂದ ವಿರಾಟ್ ರಾಜ ಅವನು ನೋಡಿ ಅನಿಸೋದಿಲ್ವಲ್ಲ ಯಾ ನೀನು ನೋಡಿದ್ರೆ ಮಹಾವೀರ್ನಂತ ಕಾಣ್ತಾ ಇದ್ದೀಯೇ ನಿಜ ಹೇಳು ಎಲ್ಲಿ ಏನು ಮಾಡಿದ್ದೀಯ ಅಂದರೆ ಸ್ವಾಮಿ ನೀವು ಹೇಳೋದು ನಿಜ ನನಗೆ ಜಟ್ಟಿ ವಿದ್ಯೆ ಗೊತ್ತು ಆನೆಗೇನೆ ಪಳಗಿಸೋದು ಗೊತ್ತು ಅಡುಗೆ ಅಂತೂ ಬರೀ ಅಡುಗೆ ಒಂದೇ ಮಾಡ್ತೀನಿ ಅಂತ ಹೇಳ್ಕೋಬೇಡಿ ಒಬ್ಬನೇ ದೊಡ್ಡ ಪಾತ್ರೆ ಎತ್ತಿಡೋದು ಒಂದೇ ಅಲ್ಲ ಸಾಹಸ ಕೆಲಸಗಳನ್ನು ಮಾಡ್ತೇನೆ ನೀವು ಸಂತೋಷ ಉಂಟು ಮಾಡ್ತೇನೆ ನನಗೊಂದು ಕೆಲಸ ಕೊಡಬೇಕು ಅದಕ್ಕೆ ಏನಂತ ಒಂದು ವರ್ಷ ನಮ್ಮಲ್ಲಿದ್ದು ಹೋಗು ಅಂತ ಅವನಿಗೆ ಅವಕಾಶ ಕೊಟ್ಟ ದಶಮಿ ದಿವಸಕ್ಕೆ ಸೈರಂಧ್ರಿ ವೇಷದಲ್ಲಿ ದ್ರೌಪದಿ ದೇವಿ ಬರ್ತಾ ಇದ್ದಾಳೆ ಇದೊಂದು ಆಶ್ಚರ್ಯಕರವಾದ ವಿಷಯ ಕೆಲವರು ಪ್ರಶ್ನೆ ಕೇಳ್ಬೋದು ಐವರು ಪಾಂಡವರು ಆದಮೇಲೆ ದ್ರೌಪದಿ ಕಾಣಿಸ್ಕೋಬೋದಾಗಿತ್ತಲ್ಲ ಮಧ್ಯದಲ್ಲಿ ಆತಕ್ಕೆ ಬಂದು ಅಂದರೆ ಇವಳ ರೂಪವನ್ನು ವೇಷವನ್ನು ನೋಡಿ ಒಂದು ವೇಳೆ ಇಲ್ಲಿ ಇವಳಿಗೆ ಕೆಲಸ ನಿರಾಕರಣೆಯಾಗಿದ್ದರೆ ಉಳಿದ ಪಾಂಡವರು ಬೇರೆಲ್ಲಿಯಾದರೂ ಆಶ್ರಯ ಪಡೆದೋ ಮಾಡಿಯೋ ಉಪಾಯ ಹುಡುಕಿ ಅವಳನ್ನು ಸಂರಕ್ಷಿಸಬೇಕು ಇವರಿಬ್ಬರು ಹೇಗೋ ಸೇರಿಕೊಂಡ್ಬಿಟ್ರು ಒಂದೇ ಜ ಒಂದೇ ಜಾಗದಲ್ಲಿ ಐವರಿಗೂ ದ್ರೌಪದಿಗೂ ಕೆಲಸ ಸಿಕ್ಕತ್ತೆ ಅನ್ನೋ ನಂಬಿಕೆ ಇರಲಿಲ್ಲ ಆದ್ದರಿಂದ ಹೊರಗೆ ಉಳಿದಿದ್ದಾನೆ ಅರ್ಜುನ ದ್ರೌಪದಿ ದೇವಿ ಬಂದಿದ್ದಾಳೆ ತತ ಕೇಶಾನ್ ಸಮತ್ಕ್ಷಿಪ್ಯ ವೇಳ್ಳಿದಾಗ್ರಾನ ನಿಂದಿತಾನ್ ಕೃಷ್ಣಾನ್ ಸೂಕ್ಷ್ಮಾನ್ ಮೃದೂನ್ ದೀರ್ಘಾನ್ ಸಮುದ್ರ ಶುಚಿಸ್ಮಿತಾ ಎಡಗಡೆಯಲ್ಲಿ ಹೆಗಲ ಮೇಲೆ ಬರುವಂತೆ ಸೂಕ್ಷ್ಮವು ಕಪ್ಪು ನೇಳುವಾದದ್ದ ತಲೆಗೂದಲನ್ನು ಬಿಟ್ಟುಕೊಂಡು ಹೇ ದಕ್ಷಿಣೆ ಪಾರ್ಶ್ವೆ ಮೃದು ನಶಿತಲೋಚನ ವಾಸಶ್ಚ ಪರಿದಾಯಕಂ ಸುಮಲಿನಂ ಹತಿ ಅತ್ಯಂತ ಕೊಳಕಾಗಿತ್ತು ಅವತ್ತು ಹುಟ್ಟಿದ ಬಟ್ಟೆ ಕೃಷ್ಣಾದೇವಿ ಬಂದಿದ್ದಾಳೆ ಸುಮ್ಮನೆ ಬಂದು ನಿಂತಲೇ ವರ್ಣನೆ ಕೊಡ್ತಾರೆ ಪಿಕ್ಟೋರಿಯಲ್ ಎಫೆಕ್ಟ್ ಪಿಕ್ಚರಸ್ಕ್ ಅವಳು ಬರ್ತಾ ಇದ್ದರೆ ಶ್ಮಶಾನದ ಕಡೆಯಿಂದ ಊರೊಳಗೆ ದಾರಿ ಎರಡೂ ಜಾಗದಲ್ಲಿ ಬ ಇಕ್ಕೆಲೆಗಳಲ್ಲಿ ಬೀದಿಯಲ್ಲಿ ಹುಡುಗರು ಅವತ್ತೇನು ಆಟ ಆಡ್ತಿದ್ರು ಮಹಾನವಮಿ ದಶಮಿ ದಿವಸ ಆ ಪೋಲಿ ಹುಡ ಹುಡುಗರು ಪಟಾಲಮ್ಮೆಲ್ಲ ದ್ರೌಪದಿ ಹಿಂದೆಯೇ ಹೋಗಕ್ಕೆ ಶುರು ಮಾಡಿದ್ರು ಅಷ್ಟು ಆಕರ್ಷಕವಾದ ರೂಪ ಚಪ್ಪಾಳೆ ಹಾಕ್ತಾ ಇದ್ದಾರೆ ಕೇಕೆ ಹಾಕ್ತಾ ಇದ್ದಾರೆ ನಗುತ್ತಾ ಇದ್ದಾರೆ ಇವಳು ಯಾರಂತ ಗೊತ್ತಿಲ್ಲ ಎಲ್ಲಿ ಇವಳು ಅಂತ ಗೊತ್ತಿಲ್ಲ ಯಾಕೆ ಬಂದಿದ್ದಾಳೆ ತಾಮ್ನರ ಪರಿಧಾವಂತಿ ಸ್ತ್ರೀಯಶ್ಚ ಸಮಪಾದ್ರವನ್ನೇ ಹುಡುಗಿಯರು ಕೂಡ ಮಧ್ಯಮ ವಯಸ್ಸಿನ ಸ್ತ್ರೀಯರು ಕೂಡ ಆಕರ್ಷಿತರಾಗಿ ದ್ರೌಪದಿ ಹಿಂದೆ ಹೊರಟು ಬಿಟ್ಟಿದ್ದಾರೆ ಅರಮನೆಗೆ ಬರೋ ಹೊತ್ತಿಗೆ ದೊಡ್ಡ ಸೈನ್ಯದಂತೆ ಬಾಲಕರು ಮಧ್ಯ ವಯಸ್ಸಿನವರು ಪುಂಡು ಪೋಕರಿಗಳು ಸ್ತ್ರೀಯರು ಹಿಂಡು ಹಿಂಡಾಗಿ ಬರ್ತಿದ್ದಾರೆ ಯಾರ ಮನೆಯರು ಕಾತ್ವಂ ಕಿಂಚ ಚಕೀರ್ಷಸಿ ಎಲ್ಲರಿಗೇನು ಉತ್ತರ ಹೇಳ್ತಾರೆ ಸುಮ್ಮನೆ ಹೋಗಿ ಹೋಗಿ ಅಂತ ಅವರು ಹೋಗಲಿಲ್ಲ ಉಪದ್ರ ನಿವಾರಣೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ದೊಡ್ಡ ಶಬ್ದ ಏರ್ಪಟ್ಟಿತು ಬೀದಿಯಲ್ಲಿ ಅರಮನೆ ಮೇಲಿನಿಂದ ವಿರಾಟ್ ರಾಜನ ಹೆಂಡತಿ ಕೆ ಕೈ ದೇಶದವಳು ಸುದೇಶ್ನೆ ಎರಡನೇ ಹೆಂಡತಿ ಕೆ ಕೇಕೈ ದೇಶದವಳಕ್ಕೆ ಕೈಕೈ ಅಂತ ಹೇಳ್ತಾರೆ ರಾಮಾಯಣದ ಕೈಕೈ ಅಲ್ಲ ಇವಳು ಮೇಲಿನಿಂದ ನೋಡಿದ್ಲು ಉಪ್ಪರಿಗೆಯಿಂದ ಯಾರೋ ಸ್ಫುರದ್ರೂಪಿ ಸ್ತ್ರೀ ಯಾವುದೋ ಪಾಪ ಕೆಟ್ಟ ಸ್ಥಿತಿಯಲ್ಲಿದ್ದಾಳೆ ಏನು ಬೇಕಾಗಿದೆಯೋ ಗೊತ್ತಿಲ್ಲ ಒಳ್ಳೆ ಹಬ್ಬ ಅಂತ ತನ್ನ ಕೈ ಚಪ್ಪಾಳೆ ಹಾಕಿ ಚೇಟಿಯನ್ನು ಕರೆಸಿ ಆ ಹುಡುಗನ್ನೆಲ್ಲ ದೂರ ಕಳಿಸಿ ಅವಳನ್ನು ಗೌರವನ ಕರ್ಕೊಂಡ್ಬನ್ನಿ ಅಂತ ಹೇಳಿದಾಗಿ ಆ ದ್ರೌಪದಿಯನ್ನು ಕರೆಸಿದ್ದಾರೆ ಆಕೆ ದ್ರೌಪದಿ ಕೈ ಮುಗಿದುಕೊಂಡು ಮಹಾರಾಣಿಗೆ ಹೇಳಿದ್ಲು ಅಮ್ಮ ನಾನು ಹಿಂದೆ ಸತ್ಯಭಾಮಾದೇವಿಗೆ ಕೃಷ್ಣ ಪತ್ನಿಗೆ ಮತ್ತು ವನವಾಸಕ್ಕೆ ಪಾಂಡವರು ಹೋಗೋ ಮುಂಚೆ ದ್ರೌಪದಿ ದೇವಿಗೆ ಸೇವೆಯನ್ನು ಮಾಡಿದ್ದೆ ತಲೆ ಕೂದಲನ್ನು ಬಾಚಿ ತೈಲ ತೈಲವನ್ನು ಹಾಕಿ ಬಗೆಬಗೆಯಲ್ಲಿ ಹೆರಳುಗಳನ್ನು ಕಟ್ಟಿ ನಾನಾ ರೀತಿಯ ಮಾಲೆಗಳನ್ನು ಜೋಡಿಸಿ ಅವರಿಗೆ ಕೇಶ ಅಲಂಕಾರ ಉಗುರಿಗೆ ಬಣ್ಣ ಬಳಿಯುವುದು ತುಟಿಗೆ ಬಣ್ಣ ಬಳಿಯುವುದು ಹುಬ್ಬನ್ನು ಶಿಕ್ಷಣ ಮಾಡುವುದು ಇವತ್ತೇನಿದು ಬ್ಯೂಟಿ ಪಾರ್ಲರ್ ಹೇಳ್ತಾರಲ್ಲ ಆ ಕೆಲಸ ಎಲ್ಲ ಮಾಡಿದ್ದೇನೆ ಅಂತ ಹೇಳ ದ್ರೌಪದಿ ಈ ಕಾನ್ಸೆಪ್ಟ್ ಎಷ್ಟು ಹಳೇದು ನೋಡಿಕೊಳ್ಳಿ ಸ್ತ್ರೀಯರಿಗೆ ಅಲಂಕಾರ ಅನ್ನೋದು ಭಾಳ ಮುಖ್ಯ ಆದರೆ ನೀವು ಅವಕಾಶ ಕೊಟ್ಟರೆ ಒಂದು ವರ್ಷ ನಾನು ಇಲ್ಲಿ ಹೋಗಬೇಕು ಅಂತ ಬಂದಿದ್ದೇನೆ ನನಗೆ ಐವರು ಗಂಡಂದ್ರುಂಟು ಅವರೆಲ್ಲ ಗಂಧರ್ವರು ಅವ್ರಿಗೂ ನನಗೂ ಏನೋ ವಿರಸವಾಯಿತು ಮಾತಿಗೆ ಮಾತು ಬಂದು ಒಂದು ವರ್ಷ ದೂರ ಇರ್ತೇನೆ ಅಂತ ಅಗಲಿಕೊಂಡು ಬಂದಿದ್ದೇನೆ ಆದರೆ ನೀವು ಅವಕಾಶ ಕೊಟ್ಟರೆ ನಾನು ನಿಮ್ಮ ಮನೆಯಲ್ಲಿ ಇರ್ತೇನೆ ಎಂಬುದಾಗಿ ಹೇಳ್ತಾಳೆ ಅದನ್ನು ನೋಡಿದಳು ಇವಂ ರೂಪ ಭವಂತೇವ ಯಥಾವದಸಿ ಭಾಮಿನಿ ನಿನ್ನನ್ನು ನೋಡಿದ್ರೆ ಸಾಮಾನ್ಯ ಸ್ತ್ರೀ ಅಂತ ಅನಿಸೋದಿಲ್ಲ ಯಾಕೆ ನಿನ್ನ ರೂಪ ಹೇಗಿದೆ ನೋಚ್ಚ ಗುಲ್ಫಾ ಸಂಹತೋರುಹು ತ್ರಿಗಂಭೀರ ಷಡುನ್ನತ ರಕ್ತ ಪಂಚಸುರಕ್ತೇಶು ಸಾಮುದ್ರಿಕ ಶಾಸ್ತ್ರ ಎಲ್ಲ ಹೇಳ್ತಾರೆ ಗುಲ್ಫ ಪಾದಗ್ರಂಥೆಯ ಪಾದದಲ್ಲಿ ಗಂಟುಗಳು ನ ಉಚ್ಚ ಗುಲ್ಫ ಎದ್ದು ಕಾಣಬಾರದು ಪಾದ ಮೆತ್ತಿಗಿರಬೇಕು ನಾಡಿ ಎದ್ದು ಕಾಣಬಾರದು ಸಂಹಿತೋರ್ಹು ತೊಡೆಗಳು ಮಸೆಯಬಾರದು ತ್ರಿಗಂಭೀರ ಬುದ್ಧಿ ಶಬ್ದ ನಾಭಿಯಲ್ಲಿ ಮೂಗು ಕಣ್ಣು ಕಿವಿ ಉಗುರು ಸ್ತನ ಇವೆಲ್ಲದರಲ್ಲಿ ಹೇಗಾಗಿ ರೂಪ ಆಯಿತು ಅಂತ ವರ್ಣನೆ ಮಾಡ್ತಾರೆ ದ್ರೌಪದಿ ರೂಪ ವರ್ಣನೆ ಬರುವುದು ಇದು ಒಂದೇ ಜಾಗದಲ್ಲಿ ರಕ್ತ ಪಂಚಸುರಕ್ತೇಶು ಸುಖೇಶಿ ಸುಸ್ತನಿ ಶ್ಯಾಮ ಶ್ಯಾಮ ಅಂದರೆ ಕಪ್ಪು ಅಂತಲ್ಲ ಯಾವ ದಿ ಇದು ಶಂಕಿನಿ ಪದ್ಮಿನಿ ಚಿತ್ತಿನಿ ಶ್ಯಾಮ ಸ್ತ್ರೀಯರ ವರ್ಗೀಕರಣ ಸ್ಟ್ಯಾಟಿಸ್ಟಿಕಲ್ ರೆಕಾರ್ಡ್ ಕೊಡ್ತಾರೆ ಭಾರತ ದೇಶದಲ್ಲಿ ಯಾವ ಸ್ತ್ರೀಯ ಶರೀರವು ನಸುಗಂಪಾಗಿದ್ದು ಪುರುಷನಿಗೆ ಬೇಸಿಗೆ ಕಾಲದಲ್ಲಿ ತಂಪಾಗಿಯೂ ಶೀತಕಾಲದಲ್ಲಿ ಬೆಚ್ಚಗಿದ್ದು ಉಪಯೋಗಕ್ಕೆ ತುಂಬ ಸೌಖ್ಯವಾಗಿರ್ತದೆಯೋ ಅದಕ್ಕೆ ಶ್ಯಾಮ ಜಾತಿ ಸ್ತ್ರೀ ಅಂತ ಹೇಳ್ತಿದ್ದರಂತೆ ವ್ಯಾಖ್ಯಾನ ಕೊಡ್ತಾರೆ ನೀಲಕಂಠರು ನೀಲಕಂಠರ ವ್ಯಾಖ್ಯಾನವಿಲ್ಲದಿದ್ದರೆ ಮಹಾಭಾರತ ಅನೇಕ ಗೂಢಾರ್ಥಗಳು ಇಲ್ಲ ನಮಗೆ ಸೀತಾದೇವಿ ಇದೇ ಜಾತಿ ಶ್ಯಾಮ ವೀನ ಶ್ರೋಣಿ ವಯೋಧರ ತೇನ ಇವ ಸಂಪನ್ನ ಇವ ತೊರಂಗಮಿ ಕಾಶ್ಮೀರದ ಕುದುರೆ ಅಂತ ಕಾಣ್ತಿದ್ಲು ಒಂದು ಸಿಂಧು ದೇಶದ್ದು ಕಾಶ್ಮೀರ ದೇಶದ್ದು ಅರ್ವಾ ಅರಬ್ ದೇಶದ್ದು ವಿಂಧ್ಯ ಪರ್ವತ ದೇಶದ್ದು ಹಿಮವತ್ ಪರ್ವತದಲ್ಲಿ ಬೆಳೆದಿದ್ದು ಈ ಕೂದರುಗಳು ಒಂದೊಂದು ದೇಶದ ಕೂದರುಗಳು ಒಂದೊಂದು ರೀತಿ ಈ ಕಾಶ್ಮೀರದಲ್ಲಿ ಕೂದರುಗಳಿಲ್ಲ ಬರೀ ಭಯೋತ್ಪಾದಕರ ಕಾಟ ಅಲ್ಲಿ ಕಾಶ್ಮೀರದ ಕುದುರೆ ತುಂಬ ಎತ್ತರವಾದ ಕೂದರೆ ಹೊತ್ತುವುದಕ್ಕೆ ಕಷ್ಟವಾಗಿರಬೇಕು ನೋಡೋಕೆ ತುಂಬ ಹೊಳಪಿರಬೇಕು ಮೈಯಲ್ಲಿ ನಮ್ಮ ಕಾಶ್ಮೀರದ ಕುದುರೆ ಅಂತ ಕಾಣಿಸ್ತಾ ಇದ್ದೀಯ ನೀನು ಯಾರಮ್ಮ ನೀನು ಕಂಬುಗ್ರೀವ ಗೂಢಶಿರ ಪೂರ್ಣಚಂದ್ರನಿಭಾನನ ನಿಭಾನನ ಯಕ್ಷೀವಾ ಇದಿವಾ ದೇವಿ ಗಂಧರ್ವಿ ದೇವ ಅಪ್ಸರ ದೇವಕನ್ಯಾ ಭುಜಂಗೀವ ನೀ ನಾಗಸ್ತ್ರೀಯೇ ಯಕ್ಷಿಯೇ ಗಂಧರ್ವಿಯೇ ಮನುಷ್ಯಂತ ವಿದ್ಯಾಧರಿ ಖಿನ್ನದೀವ ಅಲಂಬುಷಾ ಮಿಶ್ರಕೇಶಿ ಪುಂಡದೀಕಾಥಮ ಅಲಿನೀ ಅಪ್ಸರೆಯಲ್ಲಿ ಒಬ್ಬರ ರೂಪದಂತ ಒಬ್ಬರುದಿಲ್ಲ ಅರವತ್ತು ಸಾವಿರ ಅಪ್ಸರೆಯರು ಸಮುದ್ರ ಮಥನ ಕಾಲದಲ್ಲಿ ದೇವಿ ಸೋದರಿಯರಾಗಿ ಹುಟ್ಟಿದ್ರು ಶ್ರೀಮದ್ ಭಾಗವತ ಹೇಳುತ್ತೆ ಅವರೆಲ್ಲ ದೇವಲೋಕದಲ್ಲಿ ಇದ್ದುಕೊಂಡು ದೇವೇಂದ್ರ ಭೋಗ ಆ ಸ್ವಗಲೋಕದಲ್ಲಿ ಆನಂದ ಕೊಡತಕ್ಕಂಥ ಅವರು ಇಂದ್ರಾಣಿಯೋ ನೀನು ಸಾಮಾನ್ಯ ಸ್ತ್ರೀ ಅಂತ ಕಾಣಿಸೋದಿಲ್ಲವಲ್ಲ ಅಂತ ಅವಳು ವರ್ಣನೆ ಮಾಡಿದ ಮೇಲೆ ಅದಕ್ಕೆ ದ್ರೌಪದಿ ಹೇಳ್ತಾಳೆ ನಾಸ್ಮಿ ದೇವಿ ನ ಗಂಧರ್ವಿ ನಾಸುರಿ ನ ಚ ರಾಕ್ಷಸಿ ನಾನು ಜಾತಿಯಲ್ಲಿಯೇ ಸೈರಂಧ್ರಿ ಬೇಕು ಬೇಕಾದ ಹೂ ಕಟ್ತೀರಾಗಲೇ ಹೇಳಿದ್ವಲ್ಲ ಆರಾಧಯಂ ಸತ್ಯಭಾಮ ಸತ್ಯಭಾಮಿ ಅಲಂಕಾರ ಪ್ರಿಯ ರುಕ್ಮಿಣಿ ಆಗಲ್ಲ ಶ್ರೀಮದ್ ಭಾಗವತದಲ್ಲಿ ಇದನ್ನು ಸೂಚ್ಯವಾಗಿ ಹೇಳಿಲ್ಲ ಅಲ್ಲಲ್ಲಿ ಬೇರೆ ಕಡೆ ಹೇಳಿದ್ದಾರೆ ಸತ್ಯಭಾಮೆ ಸರ್ಟಿಫಿಕೇಟ್ ತಗೊಂಡವಳು ನೋಡ್ಕೊಳ್ಳಿ ಅವಳನ್ನು ಮೆಚ್ಚಿದ್ದೆ ನಾನು ಅವಕಾಶ ಕೊಡಬೇಕು ಮಾಲೆ ಹೇಳಿತೇನೆ ಮಾಲಿನಿ ಅಂತ ಹೆಸರು ನನಗೆ ಅದಕ್ಕೆ ಸುಧಲಕ್ಷ್ಮಿ ಹೇಳಿದ್ಲು ಒಂದು ಕ್ಷಣ ಅನುಮಾನ ಮಾಡಿದಳು ಇಂಟರ್ವ್ಯೂನಲ್ಲಿ ಕೆಲಸ ಸಿಕ್ಕುತ್ತೋ ಇಲ್ವೋ ಅಂತ ಅನುಮಾನ ಬಂದ ಹಾಗೆ ನೋಡಮ್ಮ ಖಂಡಿತವಾಗಿ ನನ್ನ ಮನೆಯಲ್ಲಿ ಇಟ್ಟುಕೊಂಡು ನಿನಗೆ ಒಂದು ವರ್ಷ ಅಲ್ಲ ಇರುವಷ್ಟು ಕಾಲ ಆಶ್ರಯ ಕೊಡ್ತಿದ್ದೆ ಆದರೆ ನನಗೊಂದು ಅನುಮಾನ ನಿನ್ನನ್ನು ನೋಡಿದ ಮೇಲೆ ನನ್ನ ಗಂಡ ನಿನ್ನಲ್ಲಿ ಅನುರಕ್ತನಾಗಿ ನನ್ನನ್ನೇ ಪರಿತ್ಯಾಗ ಮಾಡಿದರೂ ಮಾಡಬಹುದು ನಮ್ಮ ಯಜಮಾನರ ನಡತೆ ಚೆನ್ನಾಗಿಲ್ಲ ವಿರಾಟ್ ರಾಜನ ನಡತೆ ಆದ್ದರಿಂದ ಚೇಳು ಹೆಣ್ಣು ಚೇಳು ಗರ್ಭವನ್ನು ಧರಿಸಿ ಮಗುವನ್ನು ಹಡಿಯುವಾಗ ತಾನು ಸಾಯುವಂತೆ ನಾನು ನಿನ್ನನ್ನು ಮನೆಯಲ್ಲಿ ತಂದುಕೊಂಡು ನನ್ನ ಕುಟುಂಬ ಹಾಳಾಗೋದು ಬೇಡ ಯಥಾಚ ಕರ್ಕಟಿ ಗರ್ಭಂ ಆಧತ್ತೆ ಮೃತ್ಯುಮಾತ್ಮನಃ ಹೆಣ್ಣು ಚೇಳಿಗೆ ಗರ್ಭ ಬಂತು ಅಂತ ಅದಕ್ಕೆ ಮರಣ ಬಂತು ಅಂತ ಅರ್ಥ ಅದು ಒಂದಕ್ಕೆ ಒಂದೇ ಮರಿಯೋದು ಗರ್ಭ ಧರಿಸಬೇಕು ಆದರೆ ಬೆನ್ನು ಒಡ್ಕೊಂಡು ಬರುತ್ತೆ ಅದು ಎರಡು ಕಡೆ ರೆಫರೆನ್ಸ್ ಕೊಡ್ತಾರೆ ಭೀಷ್ಮನಿಗೆ ಬಾಣಗಳು ಅರ್ಜುನ ಬಾಣ ಹೇಗೆ ಹೋಗಿತ್ತು ಅಂದರೆ ಮಾಘಮ ಶೇಖವಾಯುವ ಚೇಳು ಬೆನ್ನಿನಲ್ಲೊಳೆದು ಕುಮಾರವ್ಯಾಸ ಹೇಳಿದ ಹಾಗೆ ನಿನ್ನ ಆಶ್ರಯ ಕೊಟ್ಟು ನನ್ನ ಸಂಸಾರ ಹಾಳೋಗೋದು ಬೇಡ ತಾಯಿ ಅಯ್ಯೋಯ್ಯೋ ಹಾಗಲ್ಲಮ್ಮ ಕಾಪಾಡ್ಕೊಳ್ತೀನಿ ನನ್ನ ಕೆಲಸ ಕೊಡಿ ಅಂತ ಕೇಳ್ತಾಳೆ ಮತ್ತೆ ದ್ರೌಪದಿ ಆಗ ಸುದೇಶ್ನ ಹೇಳಿದ್ಲು ಇಲ್ಲಿ ನೋಡು ನೀ ಬಂದ್ಯಲ್ಲ ಅರಮನೆಗೆ ಈ ದಾರಿಯಲ್ಲಿ ಪೋಲಿ ಹುಡುಗರು ಹುಡುಗಿಯರು ನಿನ್ನನ್ನು ನೋಡ್ತಿದ್ದಿರಲಿ ರಸ್ತೆ ಉದ್ದದ ಗಿಡ ಮರಗಳು ಟೊಂಗೆಗಳನ್ನು ನಿನ್ನ ಕಡೆಗೆ ತಿರುಗಿಸಿಕೊಂಡು ವೃಕ್ಷಾಂಶ ಅವಸ್ಥಿತಾನ್ ಪಶ ಯೈ ಮೇ ಮಮ ವೇಶ್ಮನಿ ತೇ ಪಿತ್ವಾಂ ಸನ್ನಮಂತೀವ ಪುಮಾಂಸಂ ಕನ್ನ ಮೋಹಯೇ ಗಿಡ ಮರಗಳು ಅಷ್ಟೊತ್ತಿದ್ದ ಟೊಂಗೆ ನಿನ್ನ ಕಡೆ ತಿರುಗಿಸ್ಬಿಟ್ಟಿವೆ ಆದ್ದರಿಂದ ಗಂಡಸರು ಯಾರು ತಾನೇ ನಿನ್ನ ಕಡೆ ತಿರುಗೋದಿಲ್ಲ ನನ್ನ ಮನೆಗೆ ತೊಂದರೆ ಆಗೋದು ಬೇಡ ಮಹಾತಾಯಿ ಉತ್ತಮ ಜಾತಿ ಇಷ್ಟು ಎಲ್ಲರೂ ಬೇರೆ ಕಡೆ ಹೋಗಿಬಿಡು ಆಗ ದ್ರೌಪದಿ ಅಯ್ಯೋ ಕೆಲಸ ಕೆಟ್ಟು ಹೋಯ್ತಲ್ಲ ಅಂತ ಹೇಳ್ತಾಳೆ ನಾಸ್ಮಿಲಭ್ಯ ವಿರಾಟೇನ ನ ಕದಾ ಕದಾಚನ ನಿಮ್ಮ ಯಜಮಾನರ ವಿಷಯ ನೀವು ಯೋಚನೆ ಮಾಡಬೇಡಿ ಈ ಊರಲ್ಲಿ ಯಾವುದೇ ಪುರುಷನಿಗೆ ನಾನು ಲಭ್ಯ ಆಗೋದಿಲ್ಲ ಹೇಗೆ ಗೊತ್ತು ಅಂದರೆ ಗಂಧರ್ವ ಪತಯೋ ಮಹ್ಯಂ ಐವರು ಗಂಡಂದರು ಗಾಂಧರ್ವರು ಅಂತ ಹೇಳಿದೆ ಅವ್ರಿಗೂ ನನಗೂ ಏನೋ ಮನಸ್ತಾಪ ಪ್ರಣಯ ಕಲಹವೇ ಹೊರತು ನನಗೊಂದು ಆಪತ್ತು ಬಂತು ಅಂದರೆ ಅವ್ರ ಐವರು ಒಗ್ಗೂಡಿ ಬಂದು ನನ್ನನ್ನು ಕೆಣಕಿದ ಪುರುಷನನ್ನು ಕೊಂದು ಹಾಕಿಬಿಡ್ತಾರೆ ರಕ್ಷಂತಿ ತೇಜಮಾಂ ನಿತ್ಯಂ ದುಃಖಾಚಾರ ತಥಾಹ್ಯಹಂ ನಾನು ದುರಾಚಾರಿ ಅಲ್ಲ ಸತ್ಯವಾದಿ ಪತಿವ್ರತೆ ಯೋಮೇನ ದದ್ಯಾತಿ ಉಚ್ಚಿಟ್ಟಂ ಆದರೆ ಇಷ್ಟೇ ನನ್ನ ಕಂಡೀಷನ್ನು ನೀವು ನನಗೆ ಎಂಜಲನ್ನು ಕೊಡಬಾರದು ಕಾಲೊತ್ತು ಅಂತ ಕಾಲು ಸೇವೆಯನ್ನು ಮಾಡಿಸಬಾರದು ಹೀನ ಸ್ತ್ರೀಯರ ತಲೆ ಬಾಚು ಅಂತ ಹೇಳಬಾರದು ಇನ್ನೊಬ್ಬ ಪುರುಷ ನನ್ನನ್ನು ಕಣ್ಣಿಟ್ಟು ನೋಡಬಾರದು ಅರಮನೆಯಲ್ಲಿ ಅಂತಃಪುರದಿಂದ ಆಚೆ ನನ್ನನ್ನು ಕಳಿಸಬಾರದು ಈ ರೀತಿ ನೀವು ನನ್ನನ್ನು ರಕ್ಷಿಸಿದರೆ ನನ್ನ ಯಜಮಾನರು ಗಂಡಂದರು ತುಂಬ ಪ್ರೀತರಾಗಿ ನಿಮ್ಮನ್ನು ಉಪಚರಿಸ್ತಾರೆ ಆ ಒಂದು ವರ್ಷ ಹೇಗಾದರೂ ಮಾಡಿಕೊಂಡು ಅವಕಾಶ ಕೊಡಬೇಕು ಅಂದಮೇಲೆ ತಲೆ ತಲೆ ಚಚ್ಕೊಳ್ತಾಳೆ ಸುದೇಶ್ನೇ ಅಯ್ಯೋ ಪಾಪ ಕಷ್ಟದಲ್ಲಿದ್ದಾಳೆ ಆಶ್ರಯ ಕೊಡಬೇಕಾದ ಕರ್ತವ್ಯ ಕೊಡಲಿಲ್ಲ ಅಂದರೆ ದುಃಖ ಪಟ್ಕೊಂಡು ಹೋಗ್ತಾಳೆ ಕೊಟ್ಟರೆ ಒಳಗೆ ಅದೇ ಏನು ಕೇಳಿ ಬರ್ತಯ್ಯೋ ಅಂತ ಆಯ್ತಮ್ಮ ಒಂದು ವರ್ಷ ಹಾಗಾದರೂ ನನ್ನ ಪತಿಯನ್ನು ನನ್ನ ಮಕ್ಕಳನ್ನು ಅರಮನೆಯನ್ನು ಕಾಪಾಡು ಅಂತ ಹೇಳಿ ಸುದೇಶ್ನೆ ಪಾಂಚಾಲಿಗೆ ಆಶ್ರಯವನ್ನು ಕೊಡ್ತಾ ಇದ್ದಾಳೆ ಮರು ದಿವಸ ಸಹದೇವ ಬರ್ತಾನೆ ಆಮೇಲೆ ಅರ್ಜುನ ಆಮೇಲೆ ನಕುಲ